ಕಂತ ಕೆಳಗೆ ಬಿದ್ದು ಬಿಡಿತು ರಾಮನ ಪಾದಗಳನ್ನು ಮುಟ್ಟುವ ಶಕ್ತಿಯು ಇಲ್ಲದೆ ಹೋಯಿತು ಅಲ್ಲಿ ಬಿದ್ದದ್ದನ್ನು ನೋಡಿ ಸೀತಾದೇವಿ ಎದೆಯಲ್ಲಿ ರಕ್ತ ಸುರಿಸಿದೆ ಬ್ಯಾಂಡೇಜ್ ಇಲ್ಲ ಏನಿಲ್ಲ ರಾಮ ಸಮಾಧಾನ ಮಾಡ್ತಿದ್ದಾನೆ ತಿರುಗಿ ಬಂದಿದೆ ಅಂತ ಕಾಕ ಹೆಂಗೆ ತಿರುಗಿ ಎಲ್ಲಿಂದ ಬಂತಿ ಹಾಳ್ಕಾಗೆ ಅಂತ ಮತ್ತೆ ಸಿಟ್ಟು ಮಾಡ್ತಾ ಇರುವಾಗ ಆ ಕಾಗೆಯನ್ನು ಎಳೆದು ಮುಟ್ಟಬಾರದ ಪಕ್ಷಿಯನ್ನು ಎಳೆದು ಏನೋ ತಪ್ಪು ಮಾಡಿಬಿಡ್ತು ಕಾಣ್ರಿ ದಯವಿಟ್ಟು ಕ್ಷಮಿಸ್ತೀರಾ ನನಗೋಸ್ಕರ ಕಾಗೆಯನ್ನು ಅಂತ ಅದನ್ನು ಹೇಳಿದು ರಾಮಪಾದದಲ್ಲಿ ಜೋಡಿಸ್ತಾಳೆ ಅದು ದಯೆ ಮಾಡುವ ಕೆಲಸ ಫಲವಿತರಣ ದಕ್ಷಂ ಪಕ್ಷಪ ಅವನಿಗೆ ರಾಮನೂ ಒಂದೇ ಕಾಗೆಯೂ ಒಂದೇ ಪರಶುರಾಮರು ಒಂದೇ ಸಂಕಲ್ಪ ಸೂರ್ಯೋದಯದಲ್ಲಿ ಇದೆಲ್ಲ ಪಟ್ಟಿ ಮಾಡಿಬಿಟ್ಟಿದ್ದಾರೆ ಊರುಗಳು ಭೃಗುಪತಿ ಸ್ವಲ್ಪ ಗರ್ವದಿಂದ ಮಾತನಾಡಿದ್ರಿಂದ ಅವರ ಮೇಲೆ ಬಾಣ ಪ್ರಯೋಗವನ್ನು ಮಾಡಿ ಮುಟ್ಟು ಈ ಬಾಣವನ್ನು ಅಂದರು ಮುಟ್ತೇನೆ ಅಂದರು ಎಲ್ಲಿ ಬಿಲ್ ತಗೊಂಡ್ರು ತಗೊಂಡ್ರು ಹೂಡು ಹೂಡಿದ ರಾಮಚಂದ್ರ ಏನು ಮಾಡಬೇಕು ನಾ ಮುಟ್ಟಿದ ಮೇಲೆ ಈ ಬಾಣ ವ್ಯರ್ಥ ಆಗಬಾರ್ದು ಎಲ್ಲಿ ಬಿಡಲಿ ಹೇಳಿ ನಿಮ್ಮ ಪದಾರ್ಥ ಯಾವುದಿದೆ ಹೇಳಿ ಮೇಲೆ ನಾರಾಯ ನನ್ನ ಕಾಲಲ್ಲಿ ಒಂದು ಶಕ್ತಿ ಇದೆ ಗೋವಾಕ್ಕೆ ಹೋಗಿ ಸೇರ್ಕೋಬೇಕು ರಾತ್ರಿ ಆದರೆ ನಾ ಸಂಪಾದನೆ ಮಾಡಿದ ಲೋಕಗಳಿವೆ ಲೋಕಗಳ ಮೇಲೆ ಬಿಡು ಅಂತ ಹೇಳಿದ್ರಿಂದ ಸಮುದ್ರರಾಜನೂ ಒಂದೇ ಪರಶುರಾಮರು ಒಂದೇ ಕಾಗೆಯು ಒಂದೇ ಶಿಶುಪಾಲನು ಒಂದೇ ರಾವಣನೂ ಒಂದೇ ಫಲವಿತರಣ ದಕ್ಷಂ ಸ್ವಾಮಿಯಲ್ಲಿ ಆಕ್ಷೇಪ ಮಾಡಬೇಡಿ ನಮಗೇನು ಪಾಠ ಅಂದ್ರೆ ಎಲ್ಲರಿಗೂ ಒಳ್ಳೇದು ಮಾಡಿದ್ದ ಅಂತ ದೇವ್ರು ನನಗೊಬ್ಬನಿಗೆ ಒಳ್ಳೇದು ಮಾಡಲಿಲ್ವಾ ಅಂತೇವೆ ನಾವು ದಿನಂಪ್ರತಿ ಬೈತೇವೆ ದೇವರನ್ನ ಹೌದೇ ಹೌದು ಅಂತ ಹೇಳಿ ಪ್ರತಿನಿತ್ಯ ಬೈತೇವೆ ನಾವು ದೇವರಿಗೆ ಅದು ಮಹಾಪರಾಧ ಫಲ ವಿತರಣದಕ್ಷಂ ನನ್ನ ಶಿಕ್ಷೆ ನನ್ನ ತಪ್ಪನ್ನ ಪ್ರಮಾದವಾಗಿರೋದ್ರಿಂದ ಮಮೈವ ದುಷ್ಕೃತಂ ಕಿಂಚಿತ್ ಮಹದಸ್ತಿನ ಸಂಶಯ ಸೀತಾದೇವಿ ಹೇಳಿದಂತೆ ಪಕ್ಷಪಾತಾನಭಿಜ್ಞಂ ಪಕ್ಷಪಾತ ತಿಳಿದೇ ಇದ್ದವನು ಲಕ್ಷ್ಮಣನಿಗೂ ಗಡಿಪಾರು ಮಾಡಿಬಿಟ್ಟ ರಾಮಾಯಣದಲ್ಲಿ ರಾಮಾಜ್ಞೆ ಎಷ್ಟು ಕ್ರೂರ ಅಂದರೆ ಒಳಗೆ ಬಿಡಬೇಡ ಯಾರನ್ನು ಅಂದರೆ ಆ ದುರ್ವಾಸನ್ಯಾತಕ್ಕೆ ಬಿಟ್ಟಿಯೋ ಲಕ್ಷ್ಮಣ ಇಷ್ಟು ದಿವಸ ನನ್ನ ಆಜ್ಞೆ ಪರಿಪಾಲನೆ ಮಾಡಿದವನು ಇವತ್ತೊಂದು ದಿವಸ ಅವನು ಹೇಳ್ದ ಆರ್ಗ್ಯೂ ಮಾಡಿ ಏನು ಪ್ರಯೋಜನ ಅಣ್ಣ ಊರು ಸುಟ್ಟು ಬಿಡ್ತೇನೆ ಅಂದ್ರೆ ಅವರು ಊರು ಸುಡೋದಕ್ಕಿಂತ ನನಗೆ ಶಿರಿಚ್ಛೇದವಾದರೂ ಪರವಾಗಿಲ್ಲ ಅಂತ ಬಿಟ್ಟುಬಿಟ್ಟೆ ಶಿರಿಚ್ಛೇದ ಮಾಡು ಕೊರಳೊಡ್ಡಿದ ವಸಿಷ್ಠರು ಬಂದರು ವತ್ಸ ರಾಮ ಲಕ್ಷ್ಮಣನ ಕೊಲ್ಬೇಡಪ್ಪ ಇಕ್ಷ್ವಾಕು ರಾಜ್ಯವನ್ನು ಬಿಟ್ಟು ಹೋಗು ಅಂತ ಹೇಳ್ಬಿಡು ಅವನಿಗೆ ಅದೇ ಮರಣದಂಡನೆ ಇಕ್ಷ್ವಾಕು ರಾಜ್ಯ ಬಿಟ್ಟು ಹೋಗು ಅಂದರೆ ಏನರ್ಥ ಇಡೀ ಜಗತ್ತು ಎಂ ಭೂಮಿ ಇಡೀ ಭೂಮಿ ಇಕ್ಷ್ವಾಕು ವಂಶಕ್ಕೆ ಸೇರಿದ್ದು ಭೂಮಿ ಬಿಟ್ಟು ಹೋಗು ಅಂತ ಅರ್ಥ ಒಡನೆಯೇ ಹಿಂತಿರುಗಿಯೂ ನೋಡಿದೆ ರಾಮನ ಕೈ ಮುಗಿದು ಹೊರಟವನೇ ತನ್ನ ಹೆಂಡತಿಗೆ ಊರ್ ಮಿಳಿಗೆ ಹೇಳಿದೆ ಸರಿಯೂ ತೀರದಲ್ಲಿ ಕೂತ್ಕೊಂಡು ಶೇಷ ರೂಪದಲ್ಲಿ ನದಿಯನ್ನು ಪ್ರವೇಶ ಮಾಡಿಬಿಟ್ಟ ಲಕ್ಷ್ಮಣಾಂತ ಪಕ್ಷಪಾತ ತೋರಿಸ್ಲಿಲ್ಲ ಪಕ್ಷಪಾತಾನ ವಿಜ್ಞಂ ವಿಧೇಯಂ ಜಾತಿ ಭೇದ ಮಾಡದೆ ಹನುಮಂತನನ್ನ ಆಲಿಂಗನ ಮಾಡಿಕೊಂಡ ಗುಹನ ಆಲಿಂಗನ ಮಾಡಿಕೊಂಡ ವಿಭೀಷಣ ಆಲಿಂಗನ ಮಾಡಿಕೊಂಡ ಪ್ರಗುಣಮನು ವಿಧೇಯಂ ಇದು ಒಂದು ಶ್ಲೋಕವನ್ನು ರಾಮಾವತಾರ ಕೃಷ್ಣಾವತಾರ ದಶಾವತಾರ ಪರ್ಯಂತ ಪೂರ್ತಿ ವಿವರಿಸಿ ತೋರಿಸಬಹುದು ಪ್ರಾಪ್ಯ ಸಹಾಯಂ ಸಮಾಜೇ ಮಾನಪೂರ್ವಂ ದಯೇ ಅದಕ್ಕೆ ಅದಕ್ಕೆ ಶಂಗಣ್ಣನೋ ಕಿಷ್ಟತ್ಕೊಂಡೆ ಅದು ಅಂ ಕಣ್ ಸುಂದರವಾದ ಕಣ್ಣಾಗಬೇಕು ಕೃಪೆಯಿಂದ ನೋಡುವ ಕಣ್ಣಾಗಬೇಕು ನಾವು ಮಾಡುವ ಪಾಪ ನಿನ್ನ ಕಣ್ಣನ್ನು ತೆರೆಯುವಂತೆ ಮಾಡುತ್ತೆ ನಿನ್ನ ಕೃಪೆ ನಿನ್ನ ಕಣ್ಣನ್ನು ಮುಚ್ಚುವಂತೆ ಮಾಡುತ್ತೆ ಉಂಗಳ್ ಪುಳಕ್ಕಡೈ ತೋಟತ್ತು ಬಾವೆಯುಳ್ ಹದಿನಾಲ್ಕನೇ ಪಾಶರ ಶಂಗಳಿ ನೀರ್ವಾಯಿನ ಹೆಣಂದು ಆಂಬಲ್ವಾಯ್ ಹಾಣ್ ಈ ಪಾಶುರದಲ್ಲಿ ಎಷ್ಟೊಂದು ಸಂಕೇತಾರ್ಥ ಇಟ್ಟಿದ್ದಾರೆ ನಿಮ್ಮ ಮನೆ ಹಿತ್ತಲು ತೋಟದಲ್ಲಿ ಒಂದು ಬಾವಿ ಇದೆ ನೋಡಿ ಎಂದು ಗೋದಾದೇವಿ ಉಂಗಳ್ ಪುಳಕ್ಕಡೈ ತೋಟತ್ತು ಬಾವಿಯುಳ್ ಶಂಗಳಿ ನೀರ್ ವಾಯಿನ ಹೆಣಂದು ತಾವರೆ ಪುಷ್ಪ ಅರಳ್ತಾ ಇದೆ ಕುಮುತ ಪುಷ್ಪ ಮುಚ್ಚುತ್ತಾ ಇದೆ ಕುಮುದ ಪುಷ್ಪವೆಂಬುದು ಭಗವಂತ ನಿಗ್ರಹ ಶಕ್ತಿಗೆ ಸಂಕೇತ ತಾವರೆ ಪುಷ್ಪ ಎಂಬುವುದು ಅವನ ಅನುಗ್ರಹಕ್ಕೆ ಸಂಕೇತ ಭಗವಂತ ಅನುಗ್ರಹ ಮಾಡುವುದಕ್ಕೊಂದು ಕಾಲ ಉಂಟು ನಿಗ್ರಹ ಮಾಡುವುದಕ್ಕೊಂದು ಕಾಲ ಉಂಟು ಅನುಗ್ರಹ ಕಾಲ ಯಾವುದು ಧನುರ್ಮಾಸ ಪ್ರಾತಃ ಕಾಲ ಎದ್ದು ಇನ್ನೂ ಕತ್ತಲೆ ಇರುವಾಗ ಸ್ನಾನವನ್ನು ಮಾಡಿ ಅವನ ಶ್ರೀನಾಮಗಳನ್ನು ನೆನೆಸಿ ಭಕ್ತಿಯಿಂದ ದೇವರ ಮನೆಗೆ ಹೋಗಿ ತುಪ್ಪುದ್ದೀಪವನ್ನು ಹಚ್ಚಿ ಅವನ ಅನಂತ ನಾಮಗಳನ್ನು ಕೊಂಡಾಡಿ ನಿನ್ನ ಶುಭ ನೇತ್ರಗಳು ನನ್ನ ಮೇಲೆ ಬೀಳಲಿ ಎಂಗಳ್ ಮೇಲೆ ಶಾಪ ಮೀಳಿಂದು ಜನ್ಮ ಜನ್ಮಾಂತರದ ಪಾಪ ಹೋಗಲಿ ಅಂತ ಪ್ರಾರ್ಥನೆ ಮಾಡಬೇಕು ಅದೇ ಶ್ರೀಮದ್ ವ್ರತ ತಿರುಪ್ಪಾವೈ ವ್ರತ ತಿಂಗಳು ಮಾದಿತ್ಯನು ಮೆಳಂದ ಪೋಲ್ ಸೂರ್ಯಚಂದ್ರರ ಒಟ್ಟಿಗೆ ಉದಿಸಿದ ಹಾಗೆ ತಾಪಶಕ್ತಿ ಅನುಗ್ರಹ ಶಕ್ತಿ ಎರಡೂ ನಮಗೆ ಆಗಬೇಕು ಆ ಭಗವಂತನ ಕಣ್ಣು ನಮ್ಮ ಮೇಲೆ ಬೀಳಬೇಕು ಅಂದರು ಈ ಪಾಶ್ರ ಹೇಳುವಾಗ ನಾನೊಂದು ಕಥೆ ಹೇಳೋದು ಪದ್ಧತಿ ಭಗವಂತನ ನೇತ್ರಗಳು ನಮ್ಮ ಮೇಲೆ ಬೀಳಬೇಕು ನೇತ್ರಗಳ ದೃಷ್ಟಿ ಬೀಳೋದಂದ್ರೇನು ಏನು ಉಂಗಳ್ ಪುಳಕ್ಕಡೆ ತೋಟತ್ತ ಬಾವಿಗಳು ನಿಮ್ಮ ಹಿತ್ಲು ಇಲ್ಲಿ ನೀರೇ ಇಲ್ಲ ಎಲ್ಲೋ ಸ್ವಲ್ಪ ನೀರಿದೆ ಕೊಳಕು ನೀರು ಆ ನೀರಲ್ಲಿ ಭಗವಂತನ ನೇತ್ರಗಳು ಬಿಂಬ ಆಗಬೇಕು ಹೇಗೆ ಬಿಂಬ ಆಗುತ್ತೆ ಕೃಷ್ಣ ಆಯಿತು ನೃಗ ಅಂತ ಒಬ್ಬ ದೊರೆ ಇದ್ದ ಇಕ್ಷ್ವಾಕು ವಂಶದ ದೊರೆ ಕಥೆ ಹೇಳಿದ್ದೆ ನಾನು ಬೇರೆ ಕಡೆಯಲ್ಲಿ ದಶಮಸ್ಕಂದ ಉತ್ತರಾರ್ಧದಲ್ಲಿ ಬರುತ್ತೆ ಇದು ಅವನು ಮುಸುಕುಂದನ ತಮ್ಮ ಆ ನೃಗ ಚಕ್ರವರ್ತಿ ಬಹಳಷ್ಟು ಧರ್ಮದಿಂದ ಗೋದಾನಗಳನ್ನು ವಿಶೇಷವಾಗಿ ಮಾಡ್ತಾ ಇದ್ದ ಒಂದು ಸಲ ಒಂದು ಅಪರೂಪವಾದ ಗೋವು ಲೋಕದಲ್ಲೇ ತುಂಬ ವಿಚಿತ್ರವಾದ ಒಂದು ಜಾತಿಯ ಗೋವು ಅವನ ಮಂದೆಯಲ್ಲಿ ಇಲ್ಲಿ ಸೇರಿಕೊಂಡಿತ್ತು ಅವನಿಗದು ಗೊತ್ತಿರಲಿಲ್ಲ ದನ ದಾನ ಕೊಡುವಾಗ ಅರಮನೆಯ ಸೇವಕರು ಹಿಂಡು ಹಿಂಡಾಗಿ ತಂದು ತಂದು ತಂದು ನಿಲ್ಲಿಸ್ತಿದ್ರು ಜನ ಹತ್ತು ಇಪ್ಪತ್ತು ನೂರು ಸಾವಿರ ಗೋದಾನ ಕೇಳುವರು ಇವನು ಒಬ್ಬೊಬ್ಬರನ್ನ ಬ್ರಾಹ್ಮಣನ ಕರೆದು ಎತ್ತನವೇಣು ವೇಣು ಅವರು ಇರುವುದು ಮಾಡುವೇಣು ಸರಿ ಆ ಕನ್ ದನಗಳನ್ನು ತರೋದು ಬಾಲ ಪೂಜೆ ಮಾಡೋದು ಅರಿಶಿನ ಕುಂಕುಮ ಮಾಡೋದು ತುಭ್ಯ ಸಂಪ್ರದಾಯ ಹೇಳಿ ಹೇಳಿ ಕೊಡ್ತಿದ್ದ ಆ ಗೋದಾನ ಒಂದು ಯಾವುದೋ ಬ್ರಾಹ್ಮಣನಿಗೆ ಅಷ್ಟು ಸಲಕ್ಷಣವಾದ ಆ ಒಂದು ಗೋ ಅದರಲ್ಲಿ ಸೇರ್ಕೊಂಡು ಹೋಗ್ಬಿಡ್ತು ಮನೆಗೆ ತಗೊಂಡೋಗಿ ನೋಡ್ತಾನೆ ಎಲೆಯಲ ಇದು ಗೋರತ್ನ ಇದು ಕಾಮಧೇನು ಅಬ್ಬಾ ತಿಳಿದೋ ತಿಳಿಯೋ ಚಕ್ರವರ್ತಿ ನಂಗೆ ಕೊಟ್ಟ ಇದ್ರ ಬೆಲೆ ಗೊತ್ತಿದ್ರೆ ಅವನೇ ಇಟ್ಕೋತಿದ್ದ ಅಂತ ಕಾಣುತ್ತೆ ಚೆನ್ನಾಗಿ ಭದ್ರ ಮಾಡಬೇಕು ಅಂತ ಅದನ್ನು ದೊಡ್ಡಿಯಲ್ಲಿ ಕೂಡ ಹಾಕಿ ಮಾಡಿ ಎಲ್ಲ ಮಾಡಿದ ಅವನ ದುರ್ ದುರ್ವಿಧಿ ಆ ಗೋವು ತಪ್ಪಿಸಿಕೊಂಡು ರಾತ್ರಿ ಕೊಟ್ಟಿಗೆಯಿಂದ ಮತ್ತೆ ದೊರೆಯ ಆಸ್ಥಾನಕ್ಕೆ ಬಂದು ಇನ್ನೂ ದಾನ ಕೊಡದೇ ಇದ್ದು ಗೋ ಮಂದ ಇಲ್ಲಿ ಸೇರಿಕೊಂಡು ಬಿಟ್ಟಿತು ಕೇಳಿದಿರ ಕಥೆ ಮರು ದಿವಸ ಇನ್ನೊಂದು ಬ್ರಾಹ್ಮಣನಿಗೆ ದಾನ ಕೊಡೋ ಕಾಲದಲ್ಲಿ ಅದೇ ಗೋವನ್ನು ಬಾಲ ಹಿಡಿದು ದಾನ ಕೊಟ್ಟುಬಿಟ್ಟ ಒಂದನೇದು ದತ್ತಾಪಹಾರವಾಯಿತು ಕೊಟ್ಟದ್ದನ್ನು ವಾಪಸ್ ತಗೊಂಡಾಗಾಯಿತು ತಗೊಂಡದ್ದನ್ನು ಇನ್ನೊಂದು ಸಲ ಕೊಟ್ಟದ್ದು ಎರಡನೇ ದಪ್ಪ ಆಯಿತು ಅಷ್ಟರಲ್ಲಿ ಮೊದಲನೇ ಬ್ರಾಹ್ಮಣ ಎಲ್ಲಿ ಹೋಯ್ತು ಎಲ್ಲಿ ಹೋಯ್ತು ಅಂತ ಹುಡುಕ್ತಾ ನೋಡ್ತಾ ರಾಜನಿಗೆ ಕಂಪ್ಲೇಂಟ್ ಹೇಳಬೇಕು ಅಂತ ಬರ್ತಾನೆ ನೋಡ್ತಾನೆ ಆ ಗೋವು ಇಲ್ಲೇ ಇದೆ ಇನ್ನೊಬ್ಬನಿಗೆ ಆಗ್ತಾನೆ ಕೊಟ್ಟಿದ್ದಾನೆ ರಾಜನಿಗೆ ಬಾಯಿಗೆ ಬಂದಾಗ ಎಂಥ ರಾಜನಯ್ಯ ನೀನು ನನಗೆ ಕೊಟ್ಟಿದ್ದಾನೆ ಇನ್ನೊಬ್ಬನ ಕೊಟ್ಟಿದ್ದೀಯಲ್ಲ ನೀನು ಇವನು ಕೇಳ್ದ ಯಜೋ ಪಕ್ಕದಲ್ಲಿದ್ದವನು ಏನಯ್ಯ ಹೇಗಾಯ್ತೆ ಅಂತ ನಮಗೆ ಗೊತ್ತಿಲ್ಲ ಸ್ವಾಮಿ ಗೋವು ಹ್ಯಾಕ್ ಬಂದು ಸೇರ್ಕೊಂತು ನಾವೆಲ್ಲ ನೋಡ್ತಾ ಇದ್ದು ಆಗಿರೋದು ನಿಜ ಅಂತ ಗೊತ್ತಾಯಿತು ಒಬ್ಬನ ಕಾಲಿಗೆ ಬಿದ್ದ ಇಬ್ಬರ ಕಾಲಿಗೆ ಬಿದ್ದ ನೀವು ಇಬ್ಬರಲ್ಲಿ ಒಬ್ಬರು ದಯವಿಟ್ಟು ಬಿಟ್ಬಿಡಿ ಇದನ್ನು ನಾ ತಪ್ಪು ಮಾಡಿದ ನಿಜ ಮೊದಲು ಸೇರಿದವನಿಗೆ ಕೊಡಬೇಕು ಎರಡನೇವನಿಗೆ ಹೇಳ್ದ ಇದಕ್ಕೆ ಬದಲಾಗಿ ಒಂದು ನೂರು ಹೋಗಿ ಕೊಡ್ತೀನಿ ಸಾವಿರ ಹೋಗಿ ಕೊಡ್ತೀನಿ ಹತ್ತು ಸಾವಿರ ಹೋಗಿ ಕೊಡ್ತೀನಿ ದಯಮಾಡಿ ಬಿಟ್ಬಿಡಯ್ಯ ಎರಡನೇವನು ಹೇಳ್ದೆ ಇದೇ ಕೊಡು ನಾ ಕೇಳಿದ್ದೆ ನಿನ್ನ ನೀನಾಗೆ ಕೊಟ್ಟು ವಾಪಸ್ ಕೇಳ್ತಾ ಇದ್ದೀಯೇ ಎಲ್ಲ ಹೋಗುಗಳನ್ನು ನೀನೇ ತೊಗೊಂಡು ಹೋಗು ನನಗೆ ಬೇಡ ಬೇಡ ಅಂದ ಆ ಮೊದಲನೇ ಕಾಲಕ್ಕೆ ಬಿದ್ದ ಮಹಾರಾಯರೇ ನೀವಾರು ಬಿಟ್ಬಿಡಿ ಅಲ್ಲಯ್ಯ ಇದೇ ಹೋಗ್ಕೊಂಡು ನಾ ಕೇಳಿದ್ದೇನೆ ನಿನ್ನ ನೆನೆ ನೀನೇ ಕರೆದು ಕೊಟ್ಟಿದ್ದೀಯೇ ಕೊಟ್ಟಿದ್ದೆ ಕೊಡು ಇಲ್ದಿದ್ರೆ ಬೇಡ ನನಗೆ ಇಬ್ರು ಕೈಯಲ್ಲಿ ನೀರು ಹಿಡ್ಕೊಂಡು ಶಾಪ ಕೊಡೋಕೆ ಬಂದ್ಬಿಟ್ರು ತುಂಬ ಗೋಳಾಗೋಯ್ತು ದೊರೆ ಹೊರಲಾಡಿದ ಮೊದಲು ತಗೊಂಡಿದ್ದವನು ಶಾಪ ಕೊಟ್ಟ ದತ್ತಾ ಮಾಡಿದ್ದೀಯ ಮಾಡಿದ್ದೀಯಾದ್ರಿಂದ ಅತ್ಯಂತ ಕೊಳಕು ನೀರಿರುವ ಒಂದು ಬಾವಿಯಲ್ಲಿ ಒಂದು ಹೆಂಟೆ ಗೊದ್ದುವಾಗಿ ನೀನು ಹುಟ್ಟು ಎಂಬುದಾಗಿ ಶಾಪ ಕೊಟ್ಟುಬಿಟ್ಟ ಗೋಸುಂಬೆಯಾಗಿ ಹುಟ್ಟು ಅಂತ ಅದು ಕೃಷ್ಣನ ಅರಮನೆ ಉಪವನದಲ್ಲಿ ಎಲ್ಲೋ ಒಂದು ತೋಟದಲ್ಲಿ ಆ ಬಾವಿಯಲ್ಲಿ ಬಿದ್ದಿತ್ತ ಗೋಸುಂಬೆ ಸ್ವಾಮಿ ಕೃಷ್ಣ ಮಕ್ಕಳು ಮರಿಮಕ್ಕಳು ಮೊಮ್ಮಕ್ಕಳು ಎಲ್ಲ ಹಡಿದಿದ್ದಾನೆ ಪ್ರದ್ಯುಮ್ನ ಸಾಂಬ ಅನಿರುದ್ಧ ಎಲ್ಲ ಹುಟ್ಟಿದ್ದಾರೆ ಒಂದು ದಿವಸ ವಿಹಾರಕ್ಕೆ ಅಂತ ಹೊರಗೆ ಹೋಗಿದ್ದಾನೆ ಹೋಗುವಾಗ ಎಲ್ಲ ಕಂಠಪೂರ್ತಿ ಊಟ ಗೀಟ ಎಲ್ಲ ಮಾಡಿದ್ರು ಈ ಹುಡುಗರು ಸುಮ್ಮನೆ ಇಲ್ಲ ಚೆಂಡು ಗಿಂಡು ಆಟ ಆಡ್ತಿದ್ರು ಒಂದು ಚೆಂಡು ಹೋಗಿ ಆ ಬಾವಿ ಬಿತ್ತು ಈ ನೃತ್ಯ ಚಕ್ರವರ್ತಿ ರೂಪದಲ್ಲಿ ಬಿದ್ದಿದ್ದ ಬಾವಿ ಹತ್ರ ಹುಡುಗರೆಲ್ಲ ಹೋದ್ರು ನೋಡಿದ್ರು ಚೆಂಡು ಬಿದ್ದಿದೆ ನೀರೇ ಇಲ್ಲ ಕಾಣೋ ಅಂತ ಇಳಿಯೋಕೆ ಭಯ ಅವ್ರಿಗೆ ಬಾವಿ ಒಳಗೆಲ್ಲ ಗಿಡ ಗಂಟೆ ಮಳೆ ಬೆಳೆದಿದೆ ಆ ಚಂಡನ್ ಎತ್ತಬೇಕು ಹೇಗೆ ಮಾಡಬೇಕು ಚೆಂಡಿಗೆ ಬದಲಾಗಿ ಈ ಗೋಸು ಬೇಕಣ್ಣಿಗೆ ಬಿತ್ತು ಎಂಟೆ ಗೊದ್ದ ವತಿ ಕಾಟ ಅದರ ಮೈ ಸ್ಕೇಲ್ಸ್ ನೋಡ್ತಾರೆ ಬಂಗಾರದ ರೇಖೆಗಳು ಇದು ಗೊದ್ದದಲ್ಲಿ ಒಂದು ವಿಚಿತ್ರವಾದದ್ದು ವಿಚಿತ್ರವಾದದ್ದಿದು ರಾಜಕಾರಣದಲ್ಲಿರ್ತಾರೆ ಅಪರೂಪಕ್ಕೆ ಏನು ಮಾಡೋಣ ಇದನ್ನು ಎತ್ತಿ ಹಿಡ್ಕೊಂಡು ಊರಿಗೆ ತಗೊಂಡು ಹೋಗೋಣ ಅಂತ ಬಳ್ಳಿ ಗಿಳ್ಳಿ ಹಗ್ಗ ಹಿಗ್ಗ ತಗೊಂಡ್ಬಂದ್ರು ಅದು ಬಾವಿಯ ಡಯಾಮೀಟ್ರಿಗೆ ಮೀರಿ ಹೆಂಟೆ ಗೊದ್ದ ಎತ್ತುವುದಕ್ಕಾಗಲಿಲ್ಲ ಹಗ್ಗ ಕಟ್ಟಿದ್ದಾರೆ ಗೊರಗೊರ ಶಬ್ದ ಮಾಡ್ತಾ ಇದೆ ಮೈಯಲ್ಲಿ ರಕ್ತ ಬರ್ತಾ ಇದೆ ಹುಡುಗರು ಚಪ್ಪಾಳೆ ತಡ್ತಾರೆ ಮೇಲೆ ಬರೋದು ಜಾರುವುದು ಕೆಳಗೆ ಬೀಳುವುದು ತಮಟೆ ಹೊಡಿತಾ ಇದ್ದಾರೆ ಕೃಷ್ಣ ನೋಡಿದ ಎಲ್ಲಿ ಹೋದ್ರು ಪುಂಡು ಪೋಖರಿ ಹುಡುಗಳು ಯಾಕೆ ಏನ್ ಮಾಡ್ತಿದ್ದಾರೆ ಅಲ್ಲಿ ಏನು ಹಿಂಸೆ ಮಾಡಿಸಿದ್ರು ಯಾರು ಬಿದ್ದಿದ್ದಾರೆ ಹೋಗಿ ನೋಡ್ತಾನೆ ಕಣ್ಣನ್ನು ಹೀಗೆ ಬಗ್ಗಿಸಿದ ಕೂಡಲೇ ಉಂಗಳ್ ಪುಳಕ್ಕಡೈ ತೋಟತ್ವ ಪುಂಡ ಪುಂಡಲೀಕಾಕ್ಷನ ನೇತ್ರಗಳ ಆ ಕಟಾಕ್ಷ ಬಿದ್ದಿತ್ತು ಅದರ ಮೇಲೆ ಇನ್ನೇನು ಮೇಲಕ್ಕೆ ಬರೋ ಹೊತ್ತಲ್ಲಿ ಕೈಯಿಂದ ಮುಟ್ಟಿದರೆ ಮನುಷ್ಯ ಜನ್ಮ ಪ್ರಾಪ್ತವಾಯಿತು ತನ್ನ ಕಥೆಯನ್ನೆಲ್ಲ ಹೇಳಿದ ಪುಣ್ಯ ಪಾಪಾದಿಗಳನ್ನು ಹೇಳಿದ ಹಾಗೆ ಸಂಸಾರವೆಂಬ ಬಾವಿಯಲ್ಲಿ ಬಿದ್ದಿರುವ ನಾವು ಪರಮಾತ್ಮ ಕಟಾಕ್ಷ ಬೀಳಬೇಕು ಅದು ನಾವು ಹೆಂಟೆ ಗೊದ್ದ ರೀತಿಯಲ್ಲಿದ್ದೇವೆ ಬಂಗಾರದ ರೇಖಿರ್ಬೋದು ರಾಜಕಾರಣ ಅಧಿಕಾರ ಪವರು ಮತ್ತೊಂದು ಇರ್ಬೋದು ನಮ್ಮ ತೋಟದ ಬಾವಿಯಲ್ಲೇ ನಾವು ಬಿದ್ದಿದ್ದೇವೆ ನೀವು ಕಟ್ಕೊಂಡು ಮನೇಲಿ you are a prisoner in your own house you are a prisoner in your own position you are a prisoner in your own body ನಮ್ಮ ಶರೀರದಲ್ಲಿ ನಾವು ಪಡ್ಕೊಂಡ ಅಧಿಕಾರದಲ್ಲಿ ನಾವು ಓದಿರ್ತಕ್ಕ ವಿದ್ಯಾಮದದಲ್ಲಿ ನಾವು ಕಟ್ಟಿಕೊಂಡ ಸಮಾಜ ಮಧ್ಯದಲ್ಲಿ ಉಂಗಳ್ ಪುಳಕ್ಕಡೈ ತೋಟತ್ತೆ ಬಾವಿಯುಳ್ ಕಸ ಹಾಕೋ ಜಾಗ ಅದು ಪುಳಕ್ಕಡೈ ತೋಟತ್ತೆ ಬಾವಿಯುಳ್ ಅಲ್ಲಿ ಭಗವಂತನ ಕರುಣೆ ಶಂಗಳ ನೀರ್ವಾಯಿ ನೆಹಳಂದಿ ಆಂಬಲ್ವಾಯಿ ಕುಂಬಿನ ಹಾಣ್ ಎಂದು ಹೇಳ್ಕೊಂಡು ಹೋಗ್ತಾರೆ ಮಹದಿ ಗುಣ ಸಮಾಜೇ ಮಾನಪೂರ್ವಂ ದಯೇ ತ್ವಂ ಪ್ರತಿಪದಸಿ ಯಥಾರ್ಹಂ ಪಾಪ್ಮನಾಂ ಮಾಮಕಾನಾಂ ಈ ಪದ್ಯವನ್ನು ಚೆನ್ನಾಗಿ ತಾವು ಮನಸ್ಸಲ್ಲಿ ರಸಿಸಬೇಕು ಮುಂದಿನದಕ್ಕೆ ಹೋಗ್ತಾ ಇದ್ದೇನೆ ಅವಿದಿತ ನಿಜಯೋಗ ಕ್ಷೇಮಮಾತ್ಮಾನಭಿಜ್ಞಂ ಗುಣಲವರಹಿತಂ ಮಾಂ ಗೋಪ್ತು ಕಾಮಾದಯೇ ತ್ವಂ ಪರಮತಿ ಚತುರೈಸ್ತೆ ವಿಭ್ರಮೈ ಶ್ರೀನಿವಾಸೇ बहुमति मनपायां विन्दति श्रीधरण्यो अविदितजयोगक्षेममात्मानभिज्ञम् ಆ ಭಗವಂತನ ಸನ್ನಿಧಿಯಲ್ಲಿ ದಯಾದೇವಿ ಎದುರಿಗೆ ಆಚಾರ್ಯರು ನಮ್ಮ ಪರವಾಗಿ ಹೇಳ್ತಾರೆ ದಯೆ ಬಂದು ಹೇಳಿದಳು ಪ್ರಭು your honour this is my submission ನೀವು ದಂಡನೆ ಮಾಡ್ತಿರೋದು ಯಾರನ್ನ ನೀವು ಯಾವ ದಂಡನೆಯನ್ನು ಕೊಟ್ಟರೂ ಪ್ರತಿಭಟನೆಯ ಶಕ್ತಿಯೇ ಕಿಂಚಿತ್ತೂ ಇಲ್ಲದೆ ತನ್ನನ್ನು ಡಿಫೆಂಡ್ ಮಾಡ್ಕೊಳ್ಳೋಕೆ ಏನು ಅರ್ಹತೆ ಇಲ್ದಿರುವ ಒಬ್ಬ ಅಕಿಂಚನನ್ನು ನೀವು ಶಿಕ್ಷೆ ಮಾಡ್ತಾ ಇದ್ದೀರಿ my lord are you not ashamed ಅಂತ ಕೇಳಿದ್ವಿ ಶಿಕ್ಷೆ ಕೊಟ್ಟರೆ ತಡ್ಕೊಳ್ಳುವಂಥವನು ಶಿಕ್ಷೆ ಕೊಡಬೇಕು ಒಂದು ಮಗುವಿಗೆ ಏನಮ್ಮ ಶಿಕ್ಷೆ ಕೊಡ್ತೀರಿ ಭಾಗವತ ಓದ್ತಾ ಇರ್ತೀರಿ ಮಗು ಬಂತು ಗೊತ್ತಿಲ್ಲದೆ ಒಂದು ಹಾಳೆ ಹರಿದು ಬಿಡ್ತು ಒಂದು ಸೌಟನ್ನು ಸ್ಟೌವ್ನಲ್ಲಿ ಹಾಕಿ ಸುಟ್ಟು ತಗೊಂಡು ಹೋಗಿ ಮಗುವಿನ ನಾಲಿಗೆ ಕತ್ತರಿಸ್ತೀರಾ ಮಗುವಿನ ಕೈ ಕತ್ತರಿಸ್ತೀರಾ ಬೆನ್ನ ಮೇಲೆ ಹಾಕ್ತೀರಾ ಏನು ಇಲ್ಲ ಅವನು ಅಂಥವನು ಶಿಕ್ಷೆ ಮಾಡ್ತಿದ್ದೀರಲ್ಲ ಒಮ್ಮಡಿ ಯೋಗ್ಯತೆ ಕಿದೆ ತಹುಮೋ ಅವಿದಿತ ನಿಜ ಯೋಗಕ್ಷೇಮಂ ಅವನಿಗೆ ಇದರಿಂದ ಒಳ್ಳೆಯದು ಇದರಿಂದ ಕೆಟ್ಟದ್ದು ಅಂತ ಗೊತ್ತಿಲ್ಲ ಈ ಅಪರಾಧಿ ಯೋಗಕ್ಷೇಮ ಗೊತ್ತಿಲ್ಲ ಆ ನೀವೇನು ಹೇಳಿದ್ರಿ ಯೋಗಕ್ಷೇಮಂ ವಹಾಮ್ಯಹಂ ನೀರೇ ಅನ್ನೋ ಸೊನ್ನದು ಒಬ್ಬನು ಯೋಗಕ್ಷ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ನೋಡಿ ಎಷ್ಟೊಂದು ವೇದಾಂತಾರ್ಥ ಬರುತ್ತೆ ಇಲ್ಲಿ ಮುಂದಕ್ಕೆ ಹೋಗೋದಕ್ಕಾಗೋದಿಲ್ಲ ಯಾವನೊಬ್ಬನು ನನ್ನಲ್ಲಿ ಸರ್ವಸ್ವವನ್ನು ಅರ್ಪಿಸ್ತಾನೆಯೋ ಅಂಥವನ ಯೋಗಕ್ಷೇಮವನ್ನು ನಾನೇ ನೋಡ್ತೇನೆ ಮಹಾರಾಯರೇ ನೀವೇ ಅಲ್ವೇ ಹೇಳಿದ್ದು my lord did you not give this judgment in an earlier case ತಲೆ ಮೇಲೆ ಹೊತ್ಕೊಂಡೊಬ್ರು ಬುತ್ತಿನಂತೆ ಅವನ ಸರ್ವಯೋಗ ಕ್ಷೇಮವನ್ನು ನೋಡ್ತೇನೆ ಇದು ನನ್ನ ಮಾತಲ್ಲ ನಿಮ್ಮ ರೆಕಾರ್ಡ್ ಬುಕ್ಕಲ್ಲಿದೆ ನೋಡಿ ಇದು ಈ ಮಗು ತಪ್ಪು ಮಾಡಿತಲ್ಲ ಅಪರಾಧಿ ಅವಿದಿತ ನಿಜ ಯೋಗಕ್ಷೇಮ ಯೋಗ ಅಂದ್ರೇನು ಯಾವನಿಗೆ ಏನನ್ನು ಕೊಟ್ಟರೆ ಅವನಿಗೆ ಅದರಿಂದ ಆತ್ಮೋಜ್ಜೀವನವಾಗುತ್ತೆ ಅನ್ನುವುದನ್ನು ತಿಳಿದು ಭಗವಂತ ಏನು ಅನುಗ್ರಹ ಮಾಡ್ತಾನೆ ಅದು ಯೋಗ ದಯಾಶತಕವೇ ಬೇಕು ನೀವು ಕೇಳ್ತೀರಿ ನನಗೆ ಗೊತ್ತಿಲ್ಲ ದಯಾಶತಕವನ್ನು ಈ ಮೊದಲು ನಾನು ಪ್ರವಚನ ಮಾಡಿದವನಲ್ಲ ಅನೇಕರು ಕೇಳ್ತಾ ಇದ್ದಾರೆ ರೆಕಾರ್ಡ್ ಮಾಡಿದ್ದೀರಾ ಸಿಗ್ತದೆಯೇ ಅಂತ ತುಂಬ ಚೆನ್ನಾಗಿ ರೆಕಾರ್ಡ್ ಮಾಡಿದ್ದಾರೆ ಪ್ಲೀಸ್ ಥ್ಯಾಂಕ್ ಯು ಆರು ಏಳು ದಿವಸದ ರೆಕಾರ್ಡಿಂಗ್ ತುಂಬ ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ ನೀವು ಅಪೇಕ್ಷೆ ಮಾಡಿದರೆ ನರಸಿಂಹಾವತಾರದ ಪ್ರವಚನದ ಹೊತ್ತಿಗೆ ನಿಮಗೆ ರೆಕಾರ್ಡ್ಗಳು ಸಿಗ್ತದೆ ಮತ್ತೆ ನಾನು ಮಾಡ್ತೇನೆ ಎಲ್ಲೋ ಗೊತ್ತಿಲ್ಲ ಇದು ಅದು ಯೋಗ ನಿಮ್ಮ ಹೃದಯದಲ್ಲಿ ಹೊಕ್ಕು ಭಗವಂತ ನಿಮ್ಮದು ಏನು ನೀವು ರಂಗಪ್ರಿಯ ಸ್ವಾಮಿಗಳ ಹೆಸರು ಹೇಳಿದ್ರಿ ನೋಡಿ ಗುರು ಕೃಪೆ ಅವ್ರು ನಿಮಗೆ ದಯಾಶತಕ ಪಾಠ ಹೇಳಿದವರಲ್ಲ ಬೇಸಿಕ್ ಸಾಂಸ್ಕೃತಿ ಎಲ್ಲೋ ಹೇಳ್ಕೊಟ್ರು ನ್ಯಾಷನಲ್ ಕಾಲೇಜ್ನಲ್ಲಿ ಒಂದೋ ಎರಡೋ ಪದ್ಯ ಎಲ್ಲೋ ಕೇಳಿದವರಿಗೆ ಇದನ್ನು ಕೇಳಬೇಕು ಅಂತ ಆಸೆ ಆಯಿತು I try to put her off ಇದು ಹುಡುಗಾಟದ ಮಾತಲ್ಲ ದಯಾಶತಕ ಅತ್ಯಂತ ವೇದಾಂತ ಗರ್ಭಿತವಾದ ಸ್ತೋತ್ರ ಇದು ರುಚಿ ಬರ್ತದೆಯೋ ಎಲ್ಲವೋ ಸಾಮಾನ್ಯ ಜನರಿಗೆ ಕಥೆಯಲ್ಲ ಬರೀ ತತ್ವ ಇದೆ ಅದು ಯೋಗ ನೀವು ಕೇಳಿದ್ರಿ ಭಗವಂತ ಅಸ್ತು ಅಂತ ನನ್ನನ್ನು ವೀಣೆಯಂ ಗಾನಮಂ ನುಡಿಸುವಂದದೆ ಆ ಉದಾಹರಣೆಯಲ್ಲೇ ಕೊಡ್ತಾರೆ ಒಂದು ವೀಣೆ ಅಂತ ಆರಿಸಿಕೊಂಡ ಯಾರಿಗೇನು ಕೊಡಬೇಕು ಅವನು ಕೊಡ್ತಾನೆ ಇನ್ನು ನಮ್ಮ ಲೆಕ್ಕಾಚಾರವಲ್ಲ ಇದೇ ಹೇಳಬೇಕು ನೀವು ಹೇಳಿಲ್ಲ ನಾನು ಹೇಳಿಲ್ಲ ಮತ್ತೊಂದು ಹೇಳಿಲ್ಲ ಕೊಟ್ಟ ಮೇಲೆ ಕೊಟ್ಟ ವಸ್ತುವನ್ನು ಉಳಿಸಿ ಕೊಡುವುದು ಅವನ ಕರ್ತವ್ಯ ಕ್ಷೇಮ ಅಪ್ರಾಪ್ತಸ್ಯ ಪ್ರಾಪ್ತಿ ಯೋಗ ಪ್ರಾಪ್ತಸ್ಯ ಪರಿರಕ್ಷಣಂ ಕ್ಷೇಮ ಹೇಗದು ಹತ್ತು ದಿವಸ ದಯಾಶತಕ ಹೇಳಿಬಿಟ್ವು ಇನ್ನೊಂದೆರಡು ಮೂರು ದಿವಸ ಇದೆ ನೀವು ಕೇಳಿದಿರಿ ಅವತ್ತು ಅವತ್ತು ಕೇಳಿದಿರಿ ಕಣ್ಣೀರು ಹಾಕಿದ್ರಿ ತುಂಬ ಚೆನ್ನಾಗಿತ್ತು ಕರಗಿಸ್ತಾ ಇತ್ತು ಹೇಳಿದ್ರಿ ಇದರಲ್ಲಿ ಎಷ್ಟು ಉಳಿಬೇಕು ನಿಮ್ಮಲ್ಲಿ ನಿಮ್ಮ ಹೃದಯದಲ್ಲಿ ಯಾವ ಅಭಿಪ್ರಾಯ ಯಾವ ಭಾವ ಎಷ್ಟು ಮಟ್ಟಿಗೆ ಉಳಿಬೇಕು ಅದು ನಿಮ್ಮ ನಿಮ್ಮ ಹೃದಯದ ಪರಿಪಾಕದಂತೆ ಏನೇನನ್ನು ಉಳಿಸಬೇಕೋ ಅದನ್ನು ಉಳಿಸ್ತಾನೆ ಭಗವಂತ ಆ ನಿಮ್ಮ ಯೋಗ್ಯತೆ ನಾ ಸಂಪಾದನೆ ಮಾಡೋದಲ್ಲ ಕೆಲವರಿಗೆ ನಾ ಬರೀ ಹಾಸ್ಯ ಮಾಡಿದ್ದು ನೆನಪಿರ್ಬೋದು ಕೆಲವರಿಗೆ ವೇದಾಂತ ಅರ್ಥ ನೆನಪಿರ್ಬೋದು ಕೆಲವರಿಗೆ ಶ್ಲೋಕ ಹೇಳಿದ ರಾಗಗಳ ನೆನಪಿರಬಹುದು ಕೆಲವರಿಗೆ ಈ ಹತ್ತು ದಿವಸದ ಉಪನ್ಯಾಸದಲ್ಲಿ ಒಂದೇ ಒಂದು ದೃಶ್ಯ ಮನಸ್ಸಿಗೆ ಕೋರ್ಟ್ ಏನು ಮನಸ್ಸಿಗೆ ಕಟ್ಟಿರಬಹುದು ಅದನ್ನು ನೋಡೋನು ಯಾರು ಭಗವಂತ ನೀವೇ ನೋಡ್ತೀನಿ ಅವನ ಯೋಗಕ್ಷೇಮ ಅಂದ್ಬಿಟ್ಟು ಈಗ ಅವನು ನೀವೇ ಶಿಕ್ಷೆ ಮಾಡ್ತಿದ್ದೀರಲ್ಲ ಮೈ ಲಾರ್ಡ್ ಇದು ನ್ಯಾಯವೇ ಅವಿದಿತ ನಿಜ ಯೋಗಕ್ಷೇಮಂ ಆತ್ಮಾನಭಿಜ್ಞಂ ಅವನಿಗೆ ಆತ್ಮ ಅಂದ್ರೆ ಏನು ಗೊತ್ತೆ ಜೀವಾತ್ಮ ಅಂದ್ರೆ ಯಾರು ಅಂತ ಗೊತ್ತೆ ಆತ್ಮದಾಸ್ಯಂ ಹರೇ ಸ್ವಾಮ್ಯಂ ನಾವು ಭಗವಂತನಿಗೆ ದಾಸಭೂತರು ದಾಸಭೂತ ಸ್ವತಃ ಸರ್ವೇ ಆತ್ಮನೋ ಪರಮಾತ್ಮನಃ ಸರ್ವತಂತ್ರ ಸ್ವತಂತ್ರ ಯಜಮಾನಾಮನು ಇವನು ಗೊತ್ತಿಲ್ಲ ನಾನು ಅವನಿಗೆ ದಾಸನಾಗಿ ಹುಟ್ಟಿದ್ದೇನೆ ಉನಕ್ಕೆ ರಾಮಾಳ್ ಶೈವಂ ಅದು ಅದದಾನ್ ಕಡಿಮೆ ಅದದಾನ್ ನಮ್ಮುಡಿಯ ಸ್ವರೂಪ ಜೀವಾತ್ಮ ಸ್ವರೂಪ ಅಂದ್ರೇನು ಸಿರೆ ಉಟ್ಕೊಳ್ಳೋದ್ರಲ್ಲಿ ಬಟ್ಟೆ ಉಟ್ಕೊಳ್ಳೋದ್ರಲ್ಲಿ ಪ್ಯಾಂಟಲ್ಲಿ ಪಂಚ ಇಲ್ಲ ಸ್ವರೂಪ ಅದು ಹೊರಗಿನ ಸ್ವರೂಪ ಒಳಗಿನ ಸ್ವರೂಪ ಯಾವುದು ಅಡಿಯೇನ್ ಅಡಿಯೇನ್ ಅಡಿಯೇನ್ ಭಗವಂತನೇ ದಾಸಭೂತ ಅಡಿಯಾಳ್ ಕೆನ್ನೆ ಆಳ್ಬಡುತ್ತ ವಿಮಲನ್ ಅಮಲನ್ನಾದಿವಿರಾನ್ ಭಕ್ತರಿಗೆ ನನ್ನನ್ನು ದಾಸ ಮಾಡಿಬಿಟ್ಟ ಅಯ್ಯೋ ನನಗೆಂಥ ಉಪಕಾರ ಮಾಡಿದ ಭಗವಂತ ತಿರುಪಾಣಾಳ್ವಾರ್ ಹೇಳಿದ್ರು ಅಡಿಯಾರ್ ಕೆನ್ನೈ ಆಳ್ಬಡುತ್ತ ವಿಮಲನ್ ಭಾಗವತ ಶೇಷತ್ವ ಅದು ಗೊತ್ತಿದೆಯೇ ಅವನಿಗೆ ಆತ್ಮಾನಭಿಜ್ಞಂ ಗುಣಲವರಹಿತಂ ಮಾಂ ಗೋಪ್ತು ಕಾಮಾದಯೇ ತ್ವಂ ಗುಣಲವರಹಿತಂ ನನ್ನಲ್ಲಿ ಏನು ಗುಣವಿದೆ ಸೌಲಭ್ಯವೇ ಕ್ಷಮೆಯೇ ಆರ್ಜವವೇ ದೇವರಲ್ಲಿ ಗುಣ ಪುಷ್ಕಳವಿದೆ ಒಂದು ಗುಣ ನಮಗೆ ಕೊಡಬಾರದೆ ಅಂದರೆ ನಿನ್ನ ಕರ್ಮ ನಾನೇನು ಮಾಡಲಿ ಅಂತಾನೆ ಭಗವಂತ ಭಗವಂತನಲ್ಲಿರುವ ಸಾವಿರ ಸಾವಿರ ಸಾವಿರ ಲಕ್ಷ ಗುಣಗಳಲ್ಲಿ ಒಂದು ಗುಣ ಲವಲೇಶವು ನಮ್ಮಲ್ಲಿರಬಾರದೆ ಈ ಸಂಸಾರ ಅದನ್ನು ಮುಚ್ಚಿಬಿಡುತ್ತೆ ಗುಣಲವರಹಿತಮ್ಮ ಗೋಪ್ತು ಕಾಮಾದಯೇ ತ್ವಂ ಪರವತಿ ಚತುರೈಸ್ತೆ ವಿಭ್ರಮೈ ಶ್ರೀನಿವಾಸೇ ಶ್ರೀನಿವಾಸೆ ಪರವತಿ ಸತಿ ಸತಿ ಸತಿ ಮಾಡಿಕೊಳ್ಳಿ ಅಮ್ಮ ದಯಾದೇವಿ ಈಗ ನೀನು ಉಳಿಸ್ಬೇಕು ನನ್ನನ್ನು ಹೇಗೆ ಅಂದ್ರೆ ಪರವತಿ ವಿಭ್ರಮೈಹಿ ದಯಾದೇವಿ ಏನು ಮಾಡಿದ್ಲು ಆರ್ಗ್ಯುಮೆಂಟ್ ಮಾಡ್ತಾ ಮಾಡ್ತಾ ಯೋಗಕ್ಷೇಮಂ ವಹಾಮ್ಯಂ ಶ್ವನದ ನೀರ್ದಾನೆ ಇವನಲ್ಲಿ ಯಾವ್ದು ಆತ್ಮಗುಣಮಿರುಕೋ ഏതാവത് ಅವರು ಕಿಂಚಿತ್ತಾವದು ತನ್ನ ರಕ್ಷಿತುಕೊಳ್ಳುಂಬಡಿಯಾನವರು ದಾರ್ಢ್ಯಮಿರುಕೋ ಅಂತ ಹೇಳಿ ಒಂದು ನಗೆಯನ್ನು ಬೀಸ್ತಾಳಂತೆ ಪರವತಿ ಪರಮಾತ್ಮ ಪರಸ್ವರೂಪವುಳ್ಳವರಾಗಿದ್ದರು ದಯಾದೇವಿಯ ವಿಷಯದಲ್ಲಿ ಪರವಶನಾಗುವಂತಹ ಬಂಧುಗಳಿಗೆ ಗಳಿಗೆ ಬರ್ತದೆ ಕೋರ್ಟಲ್ಲಿ ಒಬ್ಬ ಚತುರ್ನಾದ ವಕೀಲ ಆರ್ಗ್ಯುಮೆಂಟ್ಸ್ ಕೊಡೋದ್ರ ಜೊತೆಗೆ there is a thing called persuasiveness arguments present ಮಾಡುವ ರೀತಿಯಲ್ಲಿ ಅವ್ರು ಜಡ್ಜ್ ಸಾಹೇಬರು ಹೇಳಬೇಕು ನಾ ಕೋರ್ಟ್ ಪ್ರವೇಶ ಮಾಡಿದವನಲ್ಲ ಅದನ್ನು ಆರ್ಗ್ಯೂ ಮಾಡುವ ರೀತಿಯಲ್ಲಿ ಯಾವುದೋ ಒಂದು ಗಳಿಕೆಯಲ್ಲಿ ಇದು ನಾನ್ ಸತ್ಯಂ ಅವರ ಹೃದಯವನ್ನು ಮುಟ್ಟುವಂತಹ ಕ್ಷಣ ಬರ್ತದೆ ಪರವತಿ ಚತುರೈ ಚತುರೈ ತೇ ವಿಭ್ರಮೈ ಭಗವಂತನನ್ನು ಏಮಾರಿಸುವಂತೆ ದಂಡಧರತ್ವವನ್ನು ಮರೆಸುವಂತೆ ಒಂದು ಚಾತುರ್ಯದಿಂದ ಒಂದು ನಗೆಯನ್ನು ಬೀಸ್ತೀಯೇ ಏನೋ ಒಂದು ತಂತ್ರವನ್ನು ಮಾಡ್ತೀಯೇ ಶ್ರೀನಿವಾಸೇ ಬಹುಮತಿಮನಪಾಯಾಂ ವಿಂದತಿ ಶ್ರೀಧರಣ್ಯೋ ಭಗವಂತ ನೋಡಿದ ದೇವಿಯನ್ನು ಕೇಳಿದ ಹೌದು ಕೋರ್ಟಲ್ಲಿ ನೀ ಹೆಚ್ಚು ಮಾತಾಡಬೇಡ ನಾನು ಮರ್ಯಾದೆ ಹೋಗಿಬಿಡುತ್ತೆ ಯೋಗಕ್ಷೇಮ ಮಹಾಮ್ಯಂ ಹೇಳಿದವನು ನಾನೇ ಇವನಿಗೇನೂ ಶಕ್ತಿ ಇಲ್ಲ ನೀ ಹೇಳಿದಾಗ ಅವನು ಕ್ಷಮೆ ಮಾಡ್ತೇನೆ ಅಂತ ತಗೊಂಡ ಖುಲಾಸೆ ಮಾಡಿದ್ದೇನೆ ಜಡ್ಜ್ಮೆಂಟ್ ಕೊಟ್ಬಿಟ್ಟ ನ ಧರ್ಮನಿಷ್ಠೋಸ್ಮಿ ನ ಚಾತ್ಮವೇದಿ ಯಮುನಾಚಾರ್ಯರು ಇದೇ ಭಾವನ್ನ ನ ಭಕ್ತಿಮಾನ್ ಸ್ವಚ್ಚರಣ ಅರವಿಂದೇ ಅಕಿಂಚನೋ ಅನನ್ಯಗತಿ ಶರಣ್ಯ ತ್ವತ್ಪಾದ ಮೂಲಂ ಶರಣಂ ಪ್ರಪದ್ಯೆ ಶರಣಾಗತಿ ಮಾಡೋರು ಇದೇ ಭಾವನೆಯಲ್ಲಿ ಮಾಡಬೇಕು ನನ್ನನ್ನು ರಕ್ಷಿಸಿಕೊಳ್ಳುವುದಕ್ಕೆ ನನ್ನದು ಎಂಬ ಯಾವುದೂ ದಾರಿಯಿಲ್ಲ ನೋತ್ತ ನೋನ್ಬು ಮೇಲೇನ್ ನುಣ್ಣರಿವೆಯಿಲೇನ್ ஆகிலும் அத்த இருக்கிறேன் அரவினயம்மானே உன்னை விட்டு ஒன்றும் அத்த இருக்கிறேன் ಇದು ವಾನಮಾಮಲೆ ಪಾಶುರ ನೋತ್ತ ನೋನ್ಬು ಮೇಲೇನ್ ಭಕ್ತಿ ಯೋಗವಿಲ್ಲ ನುಣ್ಣು ಅರಿವು ಇಲೇನ್ ಜ್ಞಾನಯೋಗವಿಲ್ಲ ஊரிலேன் காணி இல்லை உறவு மத்தொருவரில்லை பாரில் நின் பாத மூலம் பத்தினேன் பரமமூர்த்தி மனத்திலோர் தூய்மை இல்லை வாயிலோர் இன்சொல் இல்லை சினத்தினால் செத்தம் நோக்கி தீவிழி விழிவன்மாள தவத்துளார் தம்மிலல்லேன் தனம் ಪಡೆಯುತ್ತಾರ್ ಇಲ್ಲಲ್ಲೇನ್ ಉವರ್ತ ನೀರ್ ಪೋಲ ಉಪ್ಪು ನೀರಿದ್ದಂತೆ ಇನ್ನೊಬ್ರು ಕುಡಿದ್ರೂ ಉಪಯೋಗವಿಲ್ಲ ನನಗೂ ಉಪಯೋಗವಿಲ್ಲ ವ್ಯರ್ಥ ಜೀವನವನ್ನು ಮಾಡಿದ್ದೇನೆ ತವತ್ತುಳಾರ್ ತಮ್ಮಿಲಲ್ಲೇ ತಪಸ್ಸ ತಪವನಾನರಿಯೇ ಜಪವನಾನರಿಯೇ ಉಪವಾಸ ವ್ರತಗಳ ಮೊದಲರಿಯೇ ತನಂ ಪಡೆಯುತ್ತಾರಿಲ್ಲಲ್ಲೇ ಒಂದು ದೇವಸ್ಥಾನಕ್ಕೆ ಅಲ್ಲಿ ಇಲ್ಲಿ ಡೊನೇಷನ್ ಕೊಡೋಣ ಅಂದ್ರೆ ಹಣವಿಲ್ಲ ಪೋಲ್ ಪೋಲ್ ಎಂದನ್ എന്തൻ ಒಂದ್ರು ഒൻറുമല്ലേ ಕೃಷ್ಣ ಹೆತ್ತವರಿಗೆ ಹೊತ್ತವರಿಗೆ ಅಕ್ಕಪಕ್ಕದವರಿಗೆ ಬೀದಿಯವರಿಗೆ ಒಂದು ಜೀವ ಪ್ರಾಣಿಗೆ ನನ್ನಿಂದ ಏನು ಉಪಯೋಗವಾಗಿಲ್ಲ ಕುಲಂಗಳಾಯ ವೀರಿರಂಡಿಲೊಂದಿಲೊಂ ಪಿರಂದಿಲೆ ತಿರುಚಂದು ವಿರತ ಕುಲಂಗಳಾಯ ಈರಿರಂಡಿಲ್ ನಾಲ್ಕು ಕುಲ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಒಂದಿಲೊಂ ಪಿರಂದಿಲೆ ನಾನು ಐದನೇ ಅವನು ನಲಂಗಳಾಯ നർക്കലകൾ നാലിലും നവിലിലേൻ ಯಾವ ಶಾಸ್ತ್ರವನ್ನು ಓದಿಲ್ಲ ವಿದ್ಯಾಸ್ಥಾನ ಗೊತ್ತಿಲ್ಲ ಕಲೆಗಳು ಗೊತ್ತಿಲ್ಲ ಪುಲಲ್ಗಳ ಇಂದು ವೆಂಡಿಲೇನ್ ಐದು ಇಂದ್ರಿಯಗಳನ್ನ ಗೆದ್ದಿಲ್ಲ ಪೊರಿಯಲೇನ್ ಪುನಿದ ಜ್ಞಾನವಿಲ್ಲದೆ ಇದ್ದವನು ಲೇಲಂಗು ಪಾದ ಮನ್ರಿ ಮತ್ತೋರ್ ಪತ್ತಿರೇ ನಮ್ಮೀಶನೇ ಇನ್ನು ಪಾದವನ್ನು ಬಿಟ್ಟು ನನಗೆ ಬೇರೆ ದಾರಿ ಇಲ್ಲ ಅಂತ ಏನು ಹೇಳಿದರು ಅದು ಅಪೀಲು ಅದು ಭಗವಂತ ಒಪ್ಪಿಕೊಂಡ ಇವನನ್ನು ಖುಲಾಸ ಮಾಡಿದ್ದೇನೆ ಆದರೆ ಜೋರಿಗಳು ಜ್ಞಾನ ಬಲ ಶಕ್ತಿ ವೀರ್ಯ ತೇಜಸ್ಸು ಐಶ್ವರ್ಯ ಶ್ರೀದೇವಿ ಭೂದೇವಿ ಸುಮ್ಮನೆ ಇದ್ರು ಸದ್ಯ ಮೂರನೇ ಬಂದು ಜಯಾದೇವಿ ಅಪರಾಧಿಯನ್ನು ಬಿಡಿಸಿದಳಲ್ಲ ಇವರಿಗೂ ಸಂತೋಷವಾಯಿತು ಜ್ಞಾನ ಶಕ್ತಿ ಬಲ ಐಶ್ವರ್ಯಗಳು ಹೇಳಿದವು ಇವನನ್ನು ನೀವು ಬಿಟ್ಟು ಬಿಟ್ಟರೆ ನಮ್ಮ ಆಯುಧಗಳಿಗೆ ಕೆಲಸ ಇಲ್ಲದೆ ಹೋಯ್ತಲ್ಲ ಭಗವಂತನ ಶಂಕಾಚಕ್ರ ಆಗದೆ ಶಾರಂಗ ಬಿಲ್ಲು ಕದೆ ಅದಕ್ಕೆಲ್ಲ ಅವಕಾಶವಿಲ್ಲದೆ ಹೋಯ್ತಲ್ಲ ಯಜಮಾನ್ರೆ ಸ್ವಲ್ಪ ಶಿಕ್ಷೆ ಕೊಟ್ಟೇ ಆಗಬೇಕು ಇದು ಹೈಯರ್ ಅಪೀಲ್ ಖುಲಾಸೆ ಮಾಡಿದ ತಪ್ಪು ಅವನನ್ನು ಶಿಕ್ಷೆ ಕೊಟ್ಟೇ ತೀರಬೇಕು ಭಗವಂತ ನೋಡಿದ ನೀವು ಹೇಳೋದು ನ್ಯಾಯ ಅಂತ ಇದೆಂಥ ನ್ಯಾಯಪತಿ ಇವನು ಇವ್ರು ಹೇಳೋದು ನ್ಯಾಯ ಅವ್ರು ಹೇಳೋದು ನ್ಯಾಯ ಖುಲಾಸೆ ಮಾಡಿದ್ದೀನಿಯಿಂದ ಜ್ಞಾನಶಕ್ತಿ ಬಲೇಶ್ವರಿಗಳು ಹೇಳಿದವು ಶಿಕ್ಷೆ ಆಗಲಿಕ್ಕೆ ಬೇಕು ಅಲ್ಪವಾದರೂ ಆಗಲಿಕ್ಕೇ ಬೇಕು ಭಗವಂತನ ಪೇಚಾಟ ಉಂಟಾಯಿತು ತನ್ನನ್ನು ಮೊದಲು ಪೇಚಾಟಿಂದ ಪಾರು ಮಾಡಿದಳ ದಯಾದೇವಿಯನ್ನು ಕರೆದು ಏನು ವಕೀಲ್ರೆ ಇದಕ್ಕೆ ಏನಾದ್ರು ದಾರಿ ಇದೆಯೇ ಅಂತ ಹ್ಯಾವ್ ಯು ಎನಿ ಆನ್ಸರ್ ದಯಾದೇವಿಯನ್ನು ಮತ್ತೆ ವಿಚಾರಣೆ ಮಾಡ್ತಾನೆ ದಯಾದೇವಿ ಬಂದಳು ಗೌನ್ ಹಾಕೊಂಡಿದ್ದಾಳೆ my lord outside the court I am your wife ಕೋರ್ಟಿಂದ ಆಚೆಗೆ ನೋಡೋದಾದ್ರೆ ನಾನು ನಿಮ್ಮ ಹೆಂಡತಿ ಈ ಜ್ಞಾನ ಶಕ್ತಿ ಬಲ ವೀರ್ಯ ತೇಜಸ್ಸು ಐಶ್ವರ್ಯ ದಂಡಧರತ್ವ ಈ ಗುಣಗಳಿಗೆ ತೃಪ್ತಿಯಾಗುವುದಕ್ಕೋಸ್ಕರವಾಗಿ ಈ ಪಾರ್ಟಿಗೆ ಶಿಕ್ಷೆ ಆಗಲೇಬೇಕಿದ್ದರೆ ಸ್ಮಾಲ್ ಅಪೀಲ್ ನಾನು ನೀವು ಸೇರಿ ಅವನು ಬದಲಾಗಿ ಎರಡು ದಿವಸ ಜೈಲಲ್ಲಿ ಕೂತ್ಕೊಳ್ಳೋಣ ಇದು ಜಸ್ಟಿಸ್ ಟ್ರಾನ್ಸ್ಫರ್ ನಿಮ್ಮ ಕೇಸ್ ಬಂದ್ಬಿಡ್ತಿಲ್ಲಿ ಅವತರಣ ವಿಶೇಷೈ ಆತ್ಮಲೀಲಾಪದೇಶೈ ಮಂದ ಮನುಕಂಪೆ ಚಿತ್ತೇಶು ವಿಂದಲ್ನಿ ವೃಷಭಿಷಕರಿನಾಥ ತ್ವನ್ನಿದೇಶೇನ ನೂನಂ ಶರಣ ಭಾಜಾಂ ಭಾವಿನೋ ಜನ್ಮ ಭೇದಾಂ ಭಗವಂತ ದಶಾವತಾರಗಳನ್ನೆತ್ತಾನಲ್ಲ ಯಾವ ಪುರಾಣದಲ್ಲಿಯೂ ಇತಿಹಾಸದಲ್ಲಿಯೂ ಕೊಡದೇ ಇದ್ದ ಅರ್ಥವನ್ನು ಕೊಡ್ತಾರೆ ಆಚಾರ್ಯರು ಬರೀ ಅವತರಣ ಅವತರಣ ವಿಶೇಷೈ ಎಷ್ಟು ಮತ್ಸ್ಯಾವತಾರವೋ ಎಷ್ಟು ಕೂರ್ಮಾವತಾರವೋ ಮತ್ಸ್ಯಕೂರ್ಮಗಳ ನಡುವೆ ಎಷ್ಟೊಂದು ಅವತಾರವೋ ಎಷ್ಟೊಂದು ಜನರಿಗೆ ಏನೆಲ್ಲ ಅವತಾರವೋ ಆತ್ಮಲೀಲಾಪದೇಶೈ ಈ ಅವತಾರಗಳೆಲ್ಲ ಭಗವಂತನಿಗೆ ಕೇವಲ ಲೀಲಾ ವ್ಯಾಪಾರಗಳು ಅವನಿಗೆ ಇದರಲ್ಲಿ ಹಿಂಸೆ ಇಲ್ಲ ಅವನು ಮೀನಾದದ್ರಿಂದ ಅವನಿಗೇನು ಮರ್ಯಾದೆ ಹೋಗಲಿಲ್ಲ ಮೀನಾಗೋದಕ್ಕೆ ಶ್ರಮವೂ ಆಗಲಿಲ್ಲ ವೇಷ ಹಾಕುವುದಕ್ಕೆ ನಾಟಕದಲ್ಲಿ ಕೆಲವರಿಗೆ ವೇಷ ಹಾಕುವುದಕ್ಕೆ ತುಂಬ ಶ್ರಮವಾಗುತ್ತೆ ಒಬ್ಬ ದಾಂಡಿಗ ಎತ್ತರಕ್ಕೆ ಬೆಳೆದಿರ್ತಾನೆ ಲಟ್ಟಿಗಿರುತ್ತೆ ಮೀಸೆ ಹೊಟ್ಟೆ ಇಷ್ಟು ದಪ್ಪಕ್ಕಿರುತ್ತೆ ಅವನಿಗೆ ನೀ ಸೀತಾದೇವಿ ಪಾತ್ರ ಮಾಡು ಅಂದ್ರೆ ಎಷ್ಟು ಆಗುತ್ತೆ ನೋಡಿ ಅವನಿಗೆ ಮೀಸೆ ತೆಗೆದರೂ ಅವನಿಗೆ ಆ ವೇಷ ಬರೋದಿಲ್ಲ ಕೀಚಕನ ವೇಷ ಹಾಕ್ಬೋದು ರಾವಣ ವೇಷ ಹಾಕ್ಬೋದು ಬೇಕಾದ್ರೆ ತಾಟಕಿ ವೇಷ ಹಾಕ್ಬೋದು ಶೂರ್ಪಣಕ್ಕೆ ವೇಷ ಹಾಕ್ಬೋದು ಕೋಮಲ ಪಾತ್ರಗಳನ್ನು ಹಾಕು ಅಂದರೆ ನಾಟಕಕಾರನಿಗೆ ವೇಷವಾಗುತ್ತೆ ಒಬ್ಬ ಸಣಕಲು ಕಡ್ಡಿ ಇರ್ತಾನೆ ನೀ ಭೀಮನ ಪಾತ್ರವನ್ನು ಮಾಡು ಅವನ್ ತೊಡೆ ತಟ್ತಾನೆ ತೊಡೆ ತಟ್ಟಿದ್ರೆ ಅವನೇ ಹೀಗಂತಾನೆ ಇವತ್ತು ಮಾಡ್ತೇನೆ ನೋಡು ನಿನಗೆ ಅಂತ ಹೆದರ್ತಾ ಇರ್ತಾನೆ ಭೀಮ ಚಕ್ರ ಯುದ್ಧದಲ್ಲಿ ನಾಟಕ ಮಾಡೋ ಸುಲಭವಲ್ಲ ವೇಷ ಹಾಕೋದು ಸುಲಭದ ಕೆಲಸವಲ್ಲ ವೇಷ ಕಳಚೋದು ಸುಲಭದ ಕೆಲಸವಲ್ಲ ಭಗವಂತನಿಗೂ ಆತ್ಮಲೀಲಾಪದೇಶೈ ನೆಪವಂತೆ ಅಪದೇಶ ಅಂದರು ನೆಪಕ್ಕೆ ಮತ್ಸದಂತೆ ಕಾಣ್ತಾನೆ ನೆಪಕ್ಕೆ ಕೋರ್ಮದಂತೆ ಕಾಣ್ತಾನೆ ಮಹಾಕೂರ್ಮನಾಗಿ ನೋಡೋ ಜನ ಏನು ಹೇಳ್ತಾರೆ ಅವಮತಿ ಕಂಪೆ ಮಂದ ಚಿತ್ತೇಶು ವಿಂದನ್ನೇ ಮಂದ ಚಿತ್ತರು ಶಿಶುಪಾಲನಂತವರು ಆ ಭಗವಂತನನ್ನು ಅಪಹಾಸ್ಯ ಮಾಡ್ತಾರೆ ತುಂಬಿದ ಸಭೆಯಲ್ಲಿ ಶಿಶುಪಾಲ ಕೃಷ್ಣನ ದಶಾವತಾರಗಳನ್ನು ನಿವಾಳಿಸಿ ಹಾಕಿದ ಮೀನಾವೆ ಪಂದಿಯಾಯ್ ಜಗನ್ನಾಥ ವಿಜಯ ಚಂಪು ನಮ್ಮ ಹಳೆಬೀಡಿನ ಕವಿ ರುದ್ರಭಟ್ಟ ಜಗನ್ನಾಥ ವಿಜಯ ಅಂತ ಕಾವ್ಯ ಅದರಲ್ಲಿ ಶಿಶುಪಾಲ ಸ್ವಾಮಿಯನ್ನು ನಿಂದನೆ ಮಾಡ್ತಾನೆ ನಾಚಿಕೆ ಇದೆ ನಿನಗೆ ಎಂದ ಮೀನಾಗಿ ಹೋಗಿ ನೀರಲ್ಲಿ ಬಚ್ಚಿಟ್ಕೊಂಡಿದ್ದಲ್ಲ ನೀನು ಅಂದ ಅವನ ದೃಷ್ಟಿ ಆಗಿದೆ ಅವ ಮತಿ ಮನು ಕಂಪೆ ಮಂದ ಮಂದಚಿತ್ತೆ ಮಂದ ಚಿತ್ತರಿಗೆ ಲೀಲಿಯು ಗೊತ್ತಾಗೋದಿಲ್ಲ ಅವತರಣ ವಿಶೇಷ ಗೊತ್ತಾಗೋದಿಲ್ಲ ನೀನೆಲ್ವೇ ಕೂರ್ಮ ಆಗಿದ್ದು ಹಂದಿ ಜನ್ಮ ಎತ್ತಿದೆ ಆ ಮರ್ಯಾದೆ ಇದೆಯಾ ನಿನಗೆ ನೀನು ಎಲ್ವೇ ಕಂಬದಲ್ಲಿ ಬಚ್ಚಿಟ್ಕೊಂಡಿದ್ದವನು ಹೆದರ್ಕೊಂಡಿದ್ದೆ ಅಲ್ವೇ ಹಿರಣ್ಯಕಶಿಪುವಿಗೆ ಅಷ್ಟೊಂದು ಘೋರ ವೇಷ ಹಾಕಬೇಕಾಗಿತ್ತೆ ಹೆಂಡತಿ ಕದ್ಕೊಂಡು ಹೋಗ್ಬಿದ್ದಂತೆ ಅಳ್ತಾ ಕೂತಿದ್ದ ಅಳುಬುರುಕ ಇವನೊಬ್ಬ ದೇವರಂತೆ ಒಂದೊಂದು ನಾ ಹೇಳಿದ್ರೆ ನನ್ನ ಬಾಗೆ ಹುಳು ಹುಳು ಬಿದ್ದು ಬಿಡುತ್ತೆ ಹೇಳಿದ್ರೆ